ಸುಜನೋದಧಿ ಸಮೃದ್ಧಿ ಚಂದ್ರಃ ಸಜ್ಜನರು ಸಮುದ್ರದಂತೆ ಸಮುದ್ರ ಹುಣ್ಣಿಮೆಯಲ್ಲಿ ಅಭಿವೃದ್ಧವಾಗುವಂತೆ ಭಗವಂತನ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಅವನ ಅನುಗ್ರಹದ ಕಿರಣಗಳಿಂದ ಸಜ್ಜನರೆಂಬ ಸಮುದ್ರಕ್ಕೆ ವೃದ್ಧಿ ಗುಣಾರಣವ ಸಜ್ಜನರೆಂಬ ಸಮುದ್ರದ ವೃದ್ಧಿಗೆ ಚಂದ್ರನಂತೆಯೂ ಹೌದು ಸ್ವಯಂ ತಾನೇ ಗುಣಗಳಿಗೆ ಸಮುದ್ರದಂತೆಯೂ ಇದ್ದಾನೆ ಅವನೇ ಸಮುದ್ರ ಅವನೇ ಚಂದ್ರ ಅಮಂದಾನಂದ ಸಾಂದ್ರೋನಃ ಪ್ರಿಯತಾಂ ಇಂದಿರಾಪತಿ ಅಮಂದವಾದ ಆನಂದದಿಂದ ಪರಿಪೂರ್ಣನಾದವನು ಸಾಂದ್ರ ದುಃಖದ ಪ್ರವೇಶಕ್ಕೆ ಸ್ಥಳವೇ ಇಲ್ಲ ಆನಂದವೇ ತುಂಬಿಕೊಂಡಿದೆ ಅಂತಹ ಇಂದಿರಾಪತಿಯಾದ ಪರಮಾತ್ಮ ನನಗೆ ನನ್ನ ಮೇಲೆ ಪ್ರೀತನಾಗಿದೆ ಇಂದಿರಾ ಯಾರು ಸಮುದ್ರದ ಮಗಳು ಇಂದಿರಾಪತಿ ಅಂದ್ರೆ ಸಮುದ್ರದ ಅಳೆಯನೂ ಅವನೇ ಸಮುದ್ರಕ್ಕೆ ವೃದ್ಧಿ ಕೊಡುವ ಚಂದ್ರನೂ ಅವನೇ ಸಮುದ್ರನೂ ಅವನೇ